क्षमस्वको एवं सर्वशङ्कोद्धारेण हरिहरस्वरूपं निरूप्य तदेव अर्वाचीनपदस्थं स्तौति ಶಂಕೆಗಳನ್ನು ಉದ್ಭಾವಿಸಿ ಕವಿಗಳೇ ಶಂಕೆಗಳನ್ನು ತೆಗೆದು ಆ ಕಿಮೀಹ ಕಿಂ ಕಾಯ ಅಂತ ಶಂಕೆಯನ್ನು ತೆಗೆದು ಹರಿಹರ ಸ್ವರೂಪವನ್ನು ನಿರೂಪಿಸಿ ಹರಿಹರ ಸ್ವರೂಪ ಏನು ಸಂಕ್ಷೇಪವಾಗಿ ಹೇಳಿರೋದಲ್ಲಿ ನೃಣಾಂ ಏಕೋ ಗಮ್ಯ ಅಂತ ರುಜುಗುಟಿಲ ನಾನಾಪಥ ನೃಣಾಂ ಏಕೋ ಗಮ್ಯ ತ್ವಂ ನೇರವಾದಂತಹ ಮಾರ್ಗವಾಗಲಿ ಕುಟಿಲವಾದಂತಹ ಮಾರ್ಗವಾಗಲಿ ಅಂತಹ ಮಾರ್ಗವನ್ನು ಅನುಸರಿಸಿ ಹೋಗುವಂತಹ ಎಲ್ಲ ಜನರಿಗೆ ನೀನೇ ಒಬ್ಬ ಗಮ್ಯನು ಅಂತ ಅವನ ಸ್ವರೂಪ ಹೇಳಿದ್ದಾಯಿತು ಆ ಸ್ವರೂಪವನ್ನು ಹೇಳಿ ತದೇವ ಅರ್ವಾಚೀನ ಪದಸ್ಥಂ ಸ್ತೌತಿ ಆ ಸ್ವರೂಪವನ್ನು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಮಹೋಕ್ಷ सर्वांगं परशुरजिनं भस्मफणिनः कपालं चेति यत्तव वरदतन्त्रोपकरणं सुरास्तां स्तां वृद्धिं दधति तु भवद्भ्रूप्रणिहितां न हि स्वात्मा रामं विषयमृगतृष्णा भ्रमयति संक्षेपವಾಗಿ ಶಿವಪರವಾದಂತಹ ಅರ್ಥ ಮಹೋಕ್ಷ ವೃದ್ಧ ಉಕ್ಷ ಉಕ್ಷ ಅಂದರೆ ಗೂಳಿ ಮಹಾ ಉಕ್ಷ ದೊಡ್ಡ ಗೂಳಿ ನಂದಿ ಖಟ್ವಾಂಗಂ ಶಿವನ ಸ್ವರೂಪದಲ್ಲಿ ಖಟ್ವಾಂಗ ಒಂದು ಶಿವನ ರೂಪದಲ್ಲಿ ಖಟ್ವಾಂಗ ಅನ್ನೋದು ಒಂದು ಆಯುಧ ಖಟ್ವಾ ಅಂದರೆ ಮಂಚ ಮಂಚದ ಅಂಗ ಮಂಚದ ಕಾಲು ಖಟ್ವಾಂಗ ಪರಶು ಕೊಡಲಿ ಯಾಕೆ ಸ್ಮಶಾನದಲ್ಲಿರ್ತಾನೆ ಕೊಡಲಿ ಬೇಕಿರುವಂಥದ್ದು ಕಟ್ಟಿಗೆಯನ್ನು ತುಂಡರಿಸಲಿಕ್ಕೆ ಪರಶು ಅಜಿನ ಸ್ಮಶಾನದಲ್ಲಿ ಯಾವ ಶಿವನ ರೂಪ ಇದೆಯೋ ಅದಕ್ಕೆ ಗಜಾಜಿನ ಆನೆಯ ಚರ್ಮವನ್ನ ಧರಿಸಿರುವಂಥವನು ಗಜಾಜಿನಂ ಶೋಣಿತ ಬಿಂದುವರ್ಷಿ ಅಂತೆಲ್ಲ ಹೇಳಿಕೊಂಡು ಕವಿಗಳು ಅದೇ ರೂಪವನ್ನು ಹೇಳಿದ್ದಾರೆ ಕಾಳಿದಾಸಾದಿ ಮಹಾಕವಿಗಳು ಪರಶು ಅಜಿನಂ ಭಸ್ಮ ಭಸ್ಮಲೇಪನೆಯನ್ನು ಮಾಡಿಕೊಂಡಿದ್ದಾನೆ ಇದು ಸಾಮಾನ್ಯವಾದಂತಹ ಭಸ್ಮ ಅಲ್ಲ ಉಜ್ಜಯಿನಿಯಲ್ಲಿ ಮಹಾಕಾಲನ ದೇವಸ್ಥಾನದಲ್ಲಿ ಇವತ್ತು ಕೂಡ ಆ ದಿನದ ಕೊನೆಯ ಯಾವ ಶವ ಇದೆಯೋ ಅದನ್ನ ಸುಟ್ಟಂತಹ ಭಸ್ಮವನ್ನೇ ಈಗಲೂ ಪ್ರತಿದಿನ ಅವರು ಪ್ರತಿದಿನ ಸ್ಮಶಾನದ ಹತ್ತಿರವೇ ಇರುವಂತಹ ದೇವಸ್ಥಾನ ಅದು ಒಬ್ಬ ಕಾಪಾಲಿಕ ಇವತ್ತಿನ ಕೊನೆಯ ಶವ ಯಾವುದು ದಾಹ ಆಗಿದೆಯೋ ಆ ಶವದ ಭಸ್ಮವನ್ನೇ ತಂದು ಭಗವಂತನಿಗೆ ಅರ್ಪಣೆ ಮಾಡೋದು ಭಸ್ಮ ಚಿತಾಭಸ್ಮ ಫಣಿನ ಹಾವುಗಳು ಹಾವುಗಳೇ ಇವನಿಗೆ ಆಭರಣ ಕಪಾಲಂ ಭಿಕ್ಷೆಗೆ ಬೇಕಾದಂತಹ ಒಂದು ಕಪಾಲ ಆದರೆ ಪುರಾಣ ಪ್ರತೀತಿಯೇನು ಅದು ಬ್ರಹ್ಮನ ಬುರುಡೆ ಪ್ರತಿ ಪ್ರಳಯ ಕಾಲದಲ್ಲಿ ಬ್ರಹ್ಮನನ್ನು ಕೊಂದು ಅವನ ಬುರುಡೆಯನ್ನ ಕಪಾಲವಾಗಿ ಇಟ್ಕೊಳ್ತಾನೆ ಅಂತ ಹೇಳ್ಕೊಂಡು ಚ ಇತಿ ಇಯತ್ ತವ ತಂತ್ರೋಪಕರಣ ಇಷ್ಟೇ ನಿನ್ನ ತಂತ್ರೋಪಕರಣ ನಂದಿ ಮಂಚದ ಕಾಲು ಪರಶು ಕೊಡಲಿ ಅಜಿನಂ ಗಜ ಚರ್ಮ ಭಸ್ಮ ಹಾವುಗಳು ಇಷ್ಟೇ ನಿನ್ನ ಉಪಕರಣ ಇರೋದು ತಂತ್ರೋಪಕರಣ ನಿನ್ನ ಹತ್ರ ಇರುವಂಥದ್ದು ಇಷ್ಟೇ ಆದರೆ ನೀನು ಬರೀ ಒಂದು ಹುಬ್ಬನ್ನು ಏರಿಸಿದ್ರೆ ಸಾಕು ಸುರರಿಗೆ ಯಾವ ಯಾವ ಸಂಪತ್ತು ಬೇಕೋ ಅವೆಲ್ಲ ಸಿಕ್ಕಿಬಿಡುತ್ತೆ ನಿನ್ನ ಹತ್ರ ಏನಿಲ್ಲದೆ ಹೋದ್ರೂ ಸುರರಿಗೆ ಅವರಿಗೆ ಬೇಕಾದಂತಹ ಯಾವ ಯಾವ ಸಂಪತ್ತು ಬೇಕೋ ಬರೀ ನಿನ್ನ ನೀನೇನೋ ಕಣ್ಣು ತೆಗೆಯುವುದು ಬೇಕಿಲ್ಲ ಹುಬ್ಬನ್ನು ಆಡಿಸಿದ್ರೆ ಸಾಕು ಅವರಿಗೆ ಆಯಾ ಸಂಪತ್ತು ಸಿಕ್ಕಿ ಹೋಗುತ್ತೆ ಹೀಗೆಲ್ಲ ಇದ್ದರೂ ಕೂಡ ಅವರಿಗೆ ಅಂತಹ ಸಂಪತ್ತನ್ನ ಕೊಡುವ ಕ್ಷಮತೆ ಇದ್ದರೂ ಕೂಡ ನೀನೇ ಇಟ್ಕೋಬೋದಿತ್ತಲ್ಲ ಆ ಸಂಪತ್ತನ್ನ ಅಂತಂದ್ರೆ ಇಲ್ಲ ನಹಿ ಸ್ವಾತ್ಮಾರಾಮಂ ವಿಷಯ ಮೃಗತೃಷ್ಣ ಭ್ರಮಯತಿ ಆತ್ಮಸ್ವರೂಪದಲ್ಲಿ ಯಾವಾಗಲೂ ಧ್ಯಾನಮಗ್ನನಾದಂತಹ ನೀನು ನಿನಗೆ ವಿಷಯಗಳ ಮೃಗತೃಷ್ಣೆ ಇಂದ್ರಿಯ ವಿಷಯಗಳ ಭೋಗಗಳು ಆ ಇಂದ್ರಿಯ ಭೋಗಗಳು ನಿನ್ನನ್ನು ಭ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನೀನು ಆತ್ಮಾರಾಮನು ಆ ಕಾರಣದಿಂದ ಟೀಕೆ ನೋಡೋಣ ಹೇ ವರದ ತವ ಪರಿಪೂರ್ಣ ಪರಮೇಶ್ವರಸ್ಯ ಅಪಿ ಏತತ್ ತಂತ್ರೋಪಕರಣಂ ತಂತ್ರಸ್ಯ ಕುಟುಂಬಧಾರಣಸ್ಯ ಉಪಕರಣಂ ಸಾಧನಂ ವರದನೆ ಅಂತನ್ನೋದು ಇಲ್ಲಿ ಸಂಬೋಧನೆ ಪರಿಪೂರ್ಣ ಈಶ್ವರ ನೀನು ನಿನ್ನಲ್ಲಿ ಯಾವ ಕೊರತೆಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ನಿನ್ನಲ್ಲಿರುವಂತಹ ಉಪಕರಣ ಯಾವುದು ತಂತ್ರೋಪಕರಣ ಅಂದರೆ ನಿನ್ನ ಕುಟುಂಬವನ್ನು ನೋಡಿಕೊಳ್ಳಿಕ್ಕೆ ಏನೇನನ್ನು ಉಪಯೋಗಿಸ್ತೀಯೇ ಯಾವ್ಯಾವ ಸಾಧನಗಳನ್ನು ಉಪಯೋಗಿಸ್ತೀಯೇ ಮಹೋಕ್ಷ ಮಹಾನ್ ಉಕ್ಷಾ ವೃದ್ಧವೃಷಭ ನಂದಿ ದೊಡ್ಡ ಗೂಳಿ ಖಟ್ವಾಂಗಂ ಮಂಚದ ಮಂಚದ ಕಾಲು ಖಟ್ವಾಯಾ ಅವಯವ ಶಸ್ತ್ರವಿಶೇಷ ಕಾಪಾಲಿಕಾನಾಂ ಪ್ರಸಿದ್ಧ ಕಾಪಾಲಿಕರಲ್ಲಿ ಪ್ರಸಿದ್ಧವಾದಂತಹ ಒಂದು ಆಯುಧ ಇದು ಶಸ್ತ್ರವಿಶೇಷ ಖಟ್ವಾಂಗ ಪರಶು ಟಂಕ ಕುಠಾರು ವಾ ಪರಶು ಕೊಡಲಿ ಅಜಿನಂ ಚರ್ಮ ಭಸ್ಮ ಪಾಂಶು ಫಣಿನ ಸರ್ಪಾಹ ಕಪಾಲಂ ಮನುಷ್ಯ ಶಿರೋ ಅಸ್ಥಿ ಚೇತಿ ಸಪ್ತಕಂ ಈ ಏಳು ಶಸ್ತ್ರಗಳು ಅವಯವಗಳು ನಿನ್ನದ್ದು ನನ್ವೇವಂ ದರಿದ್ರ ತುಷ್ಟೋಪಿ ಕಿಂ ದಾಸ್ಯತಿ ಇತ್ಯತ ಆಹ ಈ ಥರದ ಒಬ್ಬ ದರಿದ್ರ ಇದ್ದಾನೆ ಏನಂದ್ರೇನು ಐಶ್ವರ್ಯ ಇಲ್ಲ ನಾವು ಯಾರನ್ನು ಹುಡ್ಕೊಂಡು ಹೋಗ್ತೀವಿ ನಮಗೇನಾದರೂ ದುಡ್ಡು ಇತ್ಯಾದಿ ಬೇಕು ಅಂತಂದರೆ ಆಢ್ಯನ ಹತ್ರ ದೊಡ್ಡ ಮನೆ ಇರುವಂಥವನು ನಮಗೆ ಗೊತ್ತಿರೋ ಥರ ತುಂಬ ಸಂಪತ್ತು ಉಳ್ಳಂಥವನು ಅವನ ಹತ್ರ ನಾವು ಹೋಗ್ತೀವಿ ಇಂಥವನ ಹತ್ರ ಹೋಗೋದಕ್ಕೆ ಸಾಧ್ಯ ಇದೆಯಾ ಕಿಂ ದಾಸ್ಯತಿ ದರಿದ್ರ ಅಂತಂದ್ರೆ ಸುರ ಇತ್ಯಾದಿ ಅದನ್ನು ಸುರಾಸ್ತಾಂ ಸ್ತಾಂ ವೃದ್ಧಿಂ ಎಂಬ ಉತ್ತರ ಭಾಗದಿಂದ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸುರಾಸ್ತು ಭವತ್ ಸೇವೆಯ ಭವದ್ಭ್ರೂ ಪ್ರಣಿಹಿತಾಂ ಭವತೋ ಭ್ರೂ ವಿಕ್ಷೇಪ ಮಾತ್ರೇಣ ಸಮರ್ಪಿತಾಂ ತಾಂ ತಾಂ ಅಸಾಧಾರಣ ಅಸಾಧಾರಣೀಂ ವೃದ್ಧಿಂ ಸಂಪತ್ತಿಂ ದಧತಿ ಧಾರಯಂತಿ ಸುರರಿಗೆ ಬೇಕಾದಂತಹ ಯಾವ ಯಾವ ಸಂಪತ್ತಿ ಬೇಕೋ ಅವುಗಳನ್ನೆಲ್ಲವನ್ನೂ ಕೂಡ ನಿನ್ನ ಸೇವೆಯನ್ನು ಮಾಡಿ ಹೇಗೆ ಪಡ್ಕೊಳ್ತಾರೆ ನೀನೇನೋ ಕೈ ಎತ್ತಿ ಕೊಡೋದು ಬೇಕಿಲ್ಲ ಭ್ರೂ ವಿಕ್ಷೇಪ ಹುಬ್ಬನ್ನು ಎತ್ತಿದರೆ ಸಾಕು ಅವರಿಗೆ ಆಯಾ ಸಂಪತ್ತು ಸಿಕ್ಕಿ ಹೋಗುತ್ತೆ ಸುರರಿಗೆ ಯೋಗ್ಯವಾದಂತಹ ಸಂಪತ್ತು ಸಿಕ್ಕಿ ಹೋಗುತ್ತೆ ತ್ವಂ ಅತಿದರ ಅತಿದರಿದ್ರಃ त्वद्भक्तास्तु सर्वे सुराः त्वत्प्रसादात् समृद्धाः ಇತಿ ವ್ಯತಿರೇಕಂ तु ಶಬ್ದಃ ಆಹ ನೀನೋ ಅತಿ ದರಿದ್ರ ಆದರೆ ನಿನ್ನ ಕೃಪೆಯನ್ನು ಪಡೆದಂತಹ ಸುರರು ಅತ್ಯಂತ ಆಢ್ಯರು ಅನ್ನುವ ಅರ್ಥವನ್ನ ತು ಎಂಬ ಶಬ್ದ ಶಬ್ದದಿಂದ ಧ್ವನಿ ಮಾಡಿದ್ದಾರೆ ವಿದಧತಿ ತು ಭವದ್ಭ್ರೂ ಪ್ರಣಿಹಿತ ಅಂತ ಯೋ ಹಿ ಅನ್ಯಾನ್ ಧನವತಃ ಕರೋತಿ ಸ ತದಪೇಕ್ಷ ತದಪೇಕ್ಷೆಯ ಅಧಿಕಧನವಾನ್ ಭವತೀತಿ ಪ್ರಸಿದ್ಧಂ ಲೋಕೆ ಲೋಕದಲ್ಲಿ ನಾವೇನು ನೋಡ್ತೀವಿ ಯಾರು ಇನ್ನೊಬ್ಬರಿಗೆ ಧನವನ್ನು ಕೊಟ್ಟಿದ್ದಾರೋ ಅವರಿಗಿಂತ ಇವರು ಇನ್ನಷ್ಟು ಆಢ್ಯರಾಗಿರ್ತಾರೆ ಇನ್ನಷ್ಟು ಸಂಪತ್ತುಳ್ಳವರಾಗಿರ್ತಾರೆ ಇಲ್ಲಿ ನೋಡ್ತಾ ಇರುವಂಥದ್ದು ವ್ಯತಿರೇಕವಲ್ಲ ನನು ತರ್ಹಿ ಈದೃಶೋಪಿ ಸ್ವಯಂ ಕಥಂ ಮಹೋಕ್ಷಾದಿ ಮಾತ್ರ ಪರಿವಾರ ಇತ್ಯತ ಆಹ ನಹಿ ಇತ್ಯಾದಿ ಅವರಿಗೆ ಅಷ್ಟು ಸಂಪತ್ತು ಕೊಟ್ಟರೂ ಕೂಡ ನೀನು ಯಾಕೆ ಈ ಏಳು ವಸ್ತುವಿನ ಪರಿವಾರ ನಿನ್ನದ್ದು ಮಹೋಕ್ಷ ಖಟ್ವಾಂಗ ಪರಶು ಅಜಿನ ಭಸ್ಮ ಫಣಿನಃ ಕಪಾಲಂ ಹೇಳೇ ಇದೆಯಲ್ಲ ಅಂತಂದರೆ ಅದಕ್ಕೆ ಉತ್ತರ ಕೊನೆಯ ಸಾಲು ನಹಿಸ್ವಾತ್ಮಾರಾಮಂ ಎಂಬ ಸಾಲು ನಹಿ ಇತ್ಯಾದಿ ಹಿ ಆತ್ಮನಿ ಸ್ವರೂಪೇ ಚಿದಾನಂದ ಘನೆ ಆರಮತಿ ಆಕ್ರೀಡತೆ ತಂ ನ ಭ್ರಮಯತಿ ನ ಮೋಹಯತಿ ಚಿದಾನಂದ ಘನ ಚಿತ್ತು ಮತ್ತು ಆನಂದದ ಗಟ್ಟಿಯದು ಚಿತ್ತು ಅಂದರೆ ಚೈತನ್ಯ ವಸ್ತು ಆನಂದ ಆನಂದದ ಗಟ್ಟಿಯದು ಅಂತಹ ಚಿದಾನಂದದ ಘನದಲ್ಲಿ ಇರುವಂತಹ ನಿನ್ನ ಅಂತರಾತ್ಮವು ಯಾವಾಗಲೂ ನೀನು ಅದರಲ್ಲಿಯೇ ಇರುತ್ತೀಯೇ ಆನಂದದಲ್ಲಿ ಇರುತ್ತೀಯೇ ಆ ಕಾರಣದಿಂದ ಆರಮತಿ ಆ ಕ್ರೀಡತಿ ಅಲ್ಲಿಯೇ ನಿನ್ನ ಆನಂದವಿರುವಂಥದ್ದು ಆ ಕಾರಣದಿಂದ ವಿಷಯ ಮೃಗತೃಷ್ಣೆಯು ವಿಷಯಗಳ ಮೃಗತೃಷ್ಣೆಯೇನು ಮುಂದೆ ಹೇಳ್ತಾರೆ ಈ ವಿಷಯ ಮೃಗತೃಷ್ಣೆ ನಿನ್ನ ಭ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರು ಆತ್ಮಾರಾಮರು ಅಲ್ಲ ಆ ಕಾರಣದಿಂದ ಯಾವುದೇ ಇಂದ್ರಿಯ ವಿಷಯ ಸಿಕ್ಕಿದರೆ ಅದರಲ್ಲಿ ಭ್ರಮೆ ಹೊಂತಾರೆ ನೀನು ಅಂಥವನಲ್ಲ ವಿಷಯ ಮೃಗತೃಷ್ಣ ವಿಷಯ ಇಂದ್ರಿಯಾರ್ಥಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗಂಧಾ ತೇ ಏವ ಮೃಗತೃಷ್ಣಾ ಜಲಬುದ್ಧ್ಯಾ ಗೃಹ್ಯಮಾಣ ಮರೀಚಿಕಾ ಮರೀಚಿಕಾ ವಿಷಯ ಮೃಗತೃಷ್ಣೆ ಅಂದರೆ ಏನು ಇಂದ್ರಿಯಗಳ ವಿಷಯಗಳು ಒಳ್ಳೆಯ ಶಬ್ದ ಸಿಕ್ತು ಅದರಲ್ಲಿ ಮುಳುಗೋದೆ ಒಳ್ಳೆಯ ಸ್ಪರ್ಶ ಸಿಕ್ತು ಅಲ್ಲಿಯೇ ಮುಳುಗು ಹೋಗೋದು ಒಳ್ಳೆಯ ರೂಪ ನೋಡದೆ ಅದರಲ್ಲಿ ಮೋಹಗೊಳ್ಳುವಂಥದ್ದು ಒಳ್ಳೆಯ ರಸ ನಾಲಿಗೆಗೆ ರಸ ಅದರಲ್ಲಿ ಮೋಹಗೊಳ್ಳುವಂಥದ್ದು ಒಳ್ಳೆಯ ಗಂಧ ಹೀಗೆ ಹಲವಾರು ಐಂದ್ರಿಯಕ ವಿಷಯಗಳಲ್ಲಿ ಮನಸ್ಸು ಭ್ರಮಿಸ್ತಾ ಇರುತ್ತೆ ಸಾಮಾನ್ಯ ಜನರ ಮನಸ್ಸು ಅಂತಹವನು ನೀನು ಅಲ್ಲ ನೀನು ಸ್ವಾತ್ಮಾರಾಮ ಆ ಕಾರಣದಿಂದ ಈ ವಿಷಯಗಳ ಮೃಗತೃಷ್ಣೆ ಮೃಗತೃಷ್ಣೆ ಅಂದ್ರೇನು ಮೃಗಜಲ ಯಾವುದೋ ಒಂದು ಮರುಭೂಮಿಯಲ್ಲಿ ಸೂರ್ಯನ ರಶ್ಮಿಗಳಿಂದ ಆಗುವಂಥದ್ದು ನೋಡಲಿಕ್ಕೆ ನೀರಿನ ತರಹ ಇರುತ್ತೆ ಮೃಗಗಳು ಅದು ನೀರು ಅಂತ ತಿಳ್ಕೊಂಡು ಅದನ್ನು ಹುಡುಕೊಂಡು ಹೋಗ್ತವೆ ಆದರೆ ಅದು ನೀರಲ್ಲ ನೀರು ಅಂತ ತಿಳಿದು ಅದನ್ನು ಹುಡುಕೊಂಡು ಹುಡುಕೊಂಡು ಹೋಗಿ ಆ ಬಿಸಿಲಲ್ಲಿ ಸಾಯ್ತವೆ ಅದೇ ತರಹ ಮನುಷ್ಯನೂ ಕೂಡ ಐಂದ್ರಿಯಕ ವಿಷಯಗಳಲ್ಲಿ ಸುಖ ಇದೆ ಅಂತ ಹುಡುಕಿ ಹುಡುಕಿ ಹೋಗಿ ಕೊನೆಯ ಕೊನೆಯಲ್ಲಿ ಇಂದ್ರಿಯ ವಿಷಯಗಳಲ್ಲಿ ಸುಖ ಇಲ್ಲ ಅಂತನ್ನೋದು ಗೊತ್ತಾಗುತ್ತೆ ಅಷ್ಟರೊಳಗೆ ತುಂಬ ದೂರ ಹೋಗ್ಬಿಟ್ಟಿರ್ತಾನೆ ಈ ಜನ್ಮವನ್ನ ತಾನು ನಾಶ ಮಾಡಿಕೊಳ್ತಾನೆ ಆ ತರಹ ಹೇಗೆ ಮೃಗಗಳು ಜಲ ಅಂತ ತಿಳಿದು ಮೃಗದೃಷ್ಣೆಯನ್ನು ಹುಡುಕೊಂಡು ಹೋಗ್ತವೋ ಜೀವಿಗಳು ಇಂದ್ರಿಯ ವಿಷಯಗಳನ್ನು ಹುಡುಕಿಕೊಂಡು ಹೋಗ್ತಾರೆ ಆದರೆ ನೀನು ಹಾಗೆ ಅಲ್ಲ ಅಂತನ್ನೋದು ಈ ಮುಂದಿನ ಭಾಗ ನಾಳೆ ನೋಡೋಣ ಎಲ್ಲರಿಗೂ स्वस्ति हरिओं तत्सत